ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಬಿಂಬರೂಪಿ ಪರಮಾತ್ಮ ಜಡ ಚೇತನ ಜಡವಾಗಿರ್ತಕ್ಕಂಥ ಪ್ರತಿಮೆ ಬ್ರಹ್ಮಾದಿ ಚೇತನರೊಳಗೆ ಅಂತರ್ಗತನಾಗಿ ಇರ್ತಾನೆ ಅವನನ್ನು ನಿತ್ಯದಲ್ಲೂ ಪೂಜೆ ಮಾಡು ಸೌಭಾಗ್ಯ ಇಂಥ ಮನುಷ್ಯ ಜನ್ಮದಲ್ಲಿ ಭಗವಂತ ಇಷ್ಟ ಅನಿಮಿತ್ತ ಉಪಕಾರ ಮಾಡಿರ್ತಕ್ಕಂಥ ಅವನನ್ನು ಪೂಜೋದೇ ಒಂದು ಸೌಭಾಗ್ಯ ಅಂತ ಈ ರೀತಿಯಾಗಿ ಅವನಂಗರಿಗಳ ಭಜಿಸು ಅದನ್ನು ಅನುದಿರದಿ ಭಜಿಸು ಧರ್ಮ ಅರ್ಥ ಕಾಮಗಳ ಹಂಬಲಿಸದೆ ಭಜಿಸು ಅವನು ಕೊಟ್ಟಿರ್ತಕ್ಕಂಥ ಕಣ್ಣನ್ನು ಕುಚ್ಚಿತ ಕಂಬಳಿಯೇ ಸೌಭಾಗ್ಯ ಅಂತ ತಿಳ್ಕೊ ತೇನ ದತ್ತೇನ ಭುಂಜೀತಾಹ ತೆಕ್ತೇನ ಅನ್ನೋದಕ್ಕೆ ದತ್ತೇನ ಅಂತ ಅರ್ಥ ಮಾಡ್ತಾರೆ ಹಾಗೆ ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತನಾಗಿ ಲಾಭ ಸಂತುಷ್ಟನಾಗಿ ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಟ್ರು ಈಗ ಪೂಜಾ ಸಾಧನ ಪದಾರ್ಥಗಳಲ್ಲಿ ಭಗವಂತ ಎಷ್ಟೆಷ್ಟು ರೂಪಗಳಿಂದ ಇದ್ದಾನೆ ಅಂತ ತಿಳಿಸ್ತಾರೆ ವಾರಿಯೊಳಗಿಪ್ಪತ್ತು ನಾಲ್ಕು ಮೂರೆರಡು ಸಾವಿರದ ಮೇಲ್ಮುನ್ನೂರು ಹದಿನೇಳನೇ ಪರೂಪವು ಶ್ರೀ ತುಳಸಿ ತಳದಿ ನೂರ ಅರವತ್ತೊಂದು ಪುಷ್ಪದಿ ಮೂರಧಿಕ ದೀಪದೊಳು ನಾನೂರು ಮೂರು ಸುಮೂರ್ತಿಗಳು ಗಂಧದೊಳಗಿರುತಿಹವು ವಾರಿಯೊಳಗೆ ಇಪ್ಪತ್ತ ನಾಲ್ಕು ಅಂತ ವಾರಿ ಅಂದರೆ ನೀರು ಅಂತ ಭಗವಂತನಿಗೆ ಅಭಿಷೇಕಕ್ಕೆ ನೀರನ್ನು ಬಳಸುವಾಗಲಿ ನೈವೇದ್ಯಕ್ಕೆ ನೀರನ್ನು ಸಮರ್ಪಣೆ ಮಾಡೋದಾಗಲಿ ಆ ಸಂದರ್ಭದಲ್ಲಿ ಭಗವಂತ ಇಪ್ಪತ್ನಾಲ್ಕು ರೂಪಗಳಿಂದ ಅಲ್ಲಿರ್ತಾನೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಸಯೇವ ದ್ರವರೂಪೇಣ ಗಂಗಾಂಬೋ ನಾಥ ಸಂಶಯ ಅಂತ ಆ ದ್ರವದಲ್ಲಿ ತಾನು ದ್ರವರೂಪದಿಂದನೇ ಇದ್ದು ಆ ನೀರನ್ನು ಪಾನ ಮಾಡಿದಾಗ ತರ್ಪಕ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ ಅತಿಶಯೇನ ಪಾವಯತಿ ಇತಿ ಆಪಹ ಅಂಥೇಳಿ ಯಾವುದೇ ಒಂದು ವಸ್ತುವನ್ನು ಸ್ವಚ್ಛ ಮಾಡಲಿಕ್ಕೂ ಕೂಡ ನೀರು ಬೇಕು ಅತಿಶಯವಾಗಿ ಪಾವನ ಮಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥನು ಭಗವಂತನೇ ಹೀಗೆ ನೀರಿನಲ್ಲಿ ಇಪ್ಪತ್ನಾಲ್ಕು ರೂಪಗಳಿಂದ ಭಗವಂತ ಇದ್ದು ಜೀವನಪ್ರದ ಶಕ್ತಿಯನ್ನು ಕೊಡ್ತಾನೆ ಆ ನೀರನ್ನು ಅಮೃತ ಅನಿಸುವಂತೆ ಮಾಡ್ತಕ್ಕಂಥವ್ರು ಕೂಡ ಭಗವಂತ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಇತರರಿಗೆ ಜಲದಾನಾದಿಗಳನ್ನು ಮಾಡುವಾಗಲೂ ಅದೇ ಚಿಂತನೆ ಪರಮಾತ್ಮನಿಗೆ ಅಭಿಷೇಕ ನೈವೇದ್ಯ ಇತ್ಯಾದಿ ಸಮರ್ಪಣೆಯನ್ನು ನೀರನ್ನು ಸಮರ್ಪಣೆ ಮಾಡುವ ಕಾಲದಲ್ಲೂ ಅದೇ ಚಿಂತನೆ ನಾವು ನೀರನ್ನು ಸ್ನಾನಾದಿಗಳಿಗಾಗಲಿ ಅಥವಾ ಕುಡಿಯೋದಕ್ಕಾಗಲಿ ಬಳಸುವಾಗಲೂ ಕೂಡ ಇದೇ ಚಿಂತನೆಯನ್ನು ಮಾಡಬೇಕು ಅಂತ ಅಮೃತೋಪಹಾರ ಮಹಾನೈವೇದ್ಯಂ ನಿವೇದಯಾಮಿ ಈ ರೀತಿಯಾಗಿ ಮಹಾನೈವೇದ್ಯ ಅಂತ ಭಗವಂತನಿಗೆ ನಿವೇದನ ಮಾಡಬೇಕಾದ್ರೂ ಕೂಡ ಅಲ್ಲಿ ಇಪ್ಪತ್ನಾಲ್ಕು ಭಗವದ್ ರೂಪಗಳಿಂದ ಪರಮಾತ್ಮ ಇದ್ದಾನೆ ಪ್ರತಿಮೆಯೊಳಗೆ ಆವಾಹಿತನಾಗಿ ಭಗವಂತ ಇದ್ದಾನೆ ಆ ಪದಾರ್ಥದಲ್ಲಿ ಅಂದರೆ ನೀರು ಮೊದಲಾಗಿರ್ತಕ್ಕಂಥ ಪದಾರ್ಥದಲ್ಲಿರುವ ಭಗವದ್ ರೂಪಕ್ಕೂ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೂ ತನ್ನ ಮೂರ್ತಿಗೂ ಕೂಡ ಐಕ್ಯವನ್ನು ಚಿಂತನೆ ಮಾಡಿ ಆ ನೀರನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದು ಅಭಿಷೇಕಕ್ಕಾರೋ ಆಗಿರ್ಬೋದು ಅಥವಾ ನೈವೇದ್ಯ ಅಂತಾರೋ ಆಗ್ಬೋದು ನೀರಲ್ಲಿ ಈ ಜೀವನ ಪ್ರದ ಶಕ್ತಿಯನ್ನು ಅಪ್ಯಾಯಮಾನವಾಗತಕ್ಕಂಥ ಅಮೃತ ಸಮಾನ ಅನ್ನುವಂಥ ಶಕ್ತಿಯನ್ನು ಕೊಡಲಿಕ್ಕಾಗಿ ಭಗವಂತ ಅಲ್ಲಿ ಇರ್ತಾನೆ ಈ ರೀತಿಯಾಗಿ ಮಾಡಿರ್ತಕ್ಕಂಥವನು ನನ್ನ ಬಿಂಬ ಮೂರ್ತಿಯೇ ಆಗಿರ್ತಕ್ಕಂಥವನು ಪರಮಾತ್ಮ ಅಂತ ಇದು ಇಪ್ಪತ್ನಾಲ್ಕು ರೂಪಗಳಿಂದ ಅನ್ನೋದು ಪ್ರಮಾಣ ಏನು ಅಂದರೆ ಚತುರ್ವಿಂಶತಿ ರೂಪಾಣಿ ಜಲೇ ಭಗವತೋ ಹರೇಹೇ ಅಂತೇಳಿ ಪ್ರಕಾಶ ಸಂಹಿತೆಯ ವಾಕ್ಯವನ್ನು ಹೇಳ್ತಾರೆ ನೀರು ನೀರಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ವರ್ಣ ವರ್ಣನ ಅಂತರ್ಯಾಮಿಯಾಗಿ ಮತ್ಸ್ಯರೂಪಿ ಪರಮಾತ್ಮ ಜಲದಲ್ಲಿ ಇಪ್ಪತ್ನಾಲ್ಕು ಭಗವದ್ ರೂಪಗಳಿದೆ ಅಂತ ಈ ರೀತಿಯಾಗಿ ಚಿಂತನೆ ರ ಲ ವ ವ ನಾಲ್ಕನೇ ಅಕ್ಷರ ರಿ ಎರಡನೇ ಅಕ್ಷರ ಅಂಕಾನಂ ವಾಮತೋಗತಿ ಮಾಡಿದ್ರೆ ಇಪ್ಪತ್ನಾಲ್ಕು ಅಂತೇಳಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಅನ್ನಪಾನಾದಿಗಳಿಗೆ ಭಗವಂತನಿಗೆ ಸಮರ್ಪಣೆಗೆ ಸ್ನಾನಕ್ಕೆ ಹೀಗೆ ನೀರಿನ ನಾನಾ ಉಪಯೋಗಗಳನ್ನು ಎಲ್ಲೆಲ್ಲಿ ಮಾಡ್ತೀವೋ ಮತ್ತು ಜಲದಾನ ಇತ್ಯಾದಿ ಎಲ್ಲ ಹಾಗೂ ಕೂಡ ಇಪ್ಪತ್ನಾಲ್ಕು ರೂಪಗಳಿಂದ ಭಗವಂತ ಇದ್ದು ತರ್ಪಕ ಶಕ್ತಿ ಅಥವಾ ಪಾವನ ಮಾಡುವಂಥ ಶಕ್ತಿ ಇತ್ಯಾದಿ ಎಲ್ಲ ಕಾರಣಕ್ಕಾಗಿ ಭಗವಂತ ಅಷ್ಟು ರೂಪಗಳಿಂದ ಇದ್ದು ನಮಗೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಚಿಂತನೆಯನ್ನು ಮಾಡಬೇಕು ಶ್ರೀ ತುಳಸಿದಳದಿ ಐದು ಸಾವಿರದ ಮುನ್ನೂರ ಹದಿನೇಳು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂತ ಬೇರೆ ಬೇಕಾದಷ್ಟು ವೈಭವದಿಂದ ಪೂಜೆಯನ್ನು ಮಾಡ್ತೀವಿ ಭಾರೀ ಸುವರ್ಣದ ಮಂಟಪ ಇದೆ ಮುತ್ತು ರತ್ನಗಳಿಂದ ಕೆತ್ತಿಸಿರ್ತಕ್ಕಂಥ ಮಂಟಪ ಇದೆ ಭಕ್ಷ್ಯ ಭೋಜ ಲೇಹ್ಯ ಪೇಯ ಎಲ್ಲ ಬಂಗಾರದ ಹರಿಬಾಣ ಬಂಗಾರದ ಬಟ್ಟಲುಗಳು ಅಲ್ಲಿ ಗೋಭೃತದಿಂದ ಮಾಡಿರ್ತಕ್ಕಂಥ ಇಷ್ಟೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥ ಪದಾರ್ಥಗಳಿದೆ ನಾನಾ ರೀತಿಯಾಗಿರ್ತಕ್ಕಂಥ ಸುವಾಸನಾ ಭರಿತವಾಗಿರ್ತಕ್ಕಂಥ ಫಲಪುಷ್ಪಾದಿಗಳೆಲ್ಲ ಇದೆ ಚಿಂತನೆ ಮಾಡುವ ಕ್ರಮವೂ ಗೊತ್ತಿದೆ ಆದರೆ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿತಾಳನೋ ನನಗೆ ಇಷ್ಟೆಲ್ಲ ಇದು ತುಳಸಿ ಇರಲಿಲ್ಲ ಅಂತ ಆದರೆ ಆ ಪೂಜೆಯನ್ನು ಭಗವಂತ ಎಂದೂ ಸ್ವೀಕಾರ ಮಾಡೋದಿಲ್ಲ ಆ ತುಳಸಿ ಒಳಗೆ ಭಗವಂತ ಐದು ಸಾವಿರದ ಮುನ್ನೂರ ಹದಿನೇಳು ರೂಪಗಳಿಂದ ಇರ್ತಾನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಕಂಸಾರೇಹೇ ಪಂಚಸಾಹಸ್ರಂ ತಥೈವ ತ್ರಿಶತೋತ್ತರಂ ರೂಪಾಣಂ ಸಪ್ತದಶಕಂ ಏಕಸ್ಮಿನ್ ತುಳಸಿ ದಲೆ ಒಂದೊಂದು ತುಳಸಿ ದಳದಲ್ಲೂ ಕೂಡ ಐದು ಸಾವಿರದ ಮುನ್ನೂರ ಹದಿನೇಳು ರೂಪಗಳಿಂದ ಪರಮಾತ್ಮ ಇರ್ತಾನೆ ಶ್ರೀ ತುಳಸಿ ಅಂತ ಹೇಳ್ತಾರೆ ಶ್ರೀ ಅಲ್ಲಿ ಶಕಾರ ಮತ್ತು ರೇಫಾ ಸೇರಿದಾಗ ಐದು ಪ್ಲಸ್ ಎರಡು ಏಳಾಗ್ತಾ ಇದೆ ತು ಅಂದರೆ ತಕಾರ ಒಂದು ಲ ಮತ್ತು ಲ ಅದರಲ್ಲೇ ಅಭೇದ ಅಂತ ಅಲ್ಲಿ ಲಕಾರಕ್ಕೆ ಮೂರು ಸಿ ಸಕಾರ ಸಕಾರಕ್ಕೆ ಐದು ಐದು ಸಾವಿರದ ಮುನ್ನೂರ ಹದಿನೇಳು ರೂಪಗಳಿಂದ ಭಗವಂತ ತುಳಸಿ ಅದರೊಳಗೆ ಇರ್ತಾನೆ ನೂರ ಅರವತ್ತೊಂದು ಪುಷ್ಪರಿ ಪುಷ್ಪ ಪು ಒಂದು ಶಕಾರ ಆರು ಪ ಒಂದು ಅಂಕ ಮತ್ತು ಮಾಡಿದ್ರು ನೂರ ಅರವತ್ತೊಂದು ಮೂರಧಿಕ ದಶ ದೀಪದಳು ದೀಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ದಕಾರ ಮೂರು ಪಕಾರ ಒಂದು ತಿರ್ಗ ಮುರುಘ ಮಾಡಿದ್ರೆ ಹದಿಮೂರು ಗಂಧ ನಾನ್ನೂರ ಮೂರು ಹೀಗೆ ಪರಮಾತ್ಮ ಈ ಷೋಡಶೋಪಚಾರ ಪೂಜೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಎಲ್ಲ ಪೂಜಾ ಸಾಧನ ಪದಾರ್ಥಗಳಲ್ಲಿ ಇಷ್ಟಿಷ್ಟು ಭಗವದ್ ರೂಪಗಳಿಂದ ಕ್ರಮವಾಗಿ ಭಗವಂತ ಇದ್ದು ತನ್ನ ಪೂಜೆಯನ್ನು ತಾನೇ ಮಾಡ್ಕೊತಾನೆ ಅದಕ್ಕೆ ಪೂಜೆ ಮಾಡಿದ್ದು ನಾವು ಅಂತ ಅಹಂಕಾರದಿಂದ ಅಹಂಭಾವದಿಂದ ಹೇಳ್ತಕ್ಕಂಥದ್ದಲ್ಲ ಭಗವತೋ ಬಲೇನ ಭಗವತೋ ವೀರೇಣ ಭಗವತ್ ಅಂತ ಹೇಳ್ದಂಗೆ ಭಗವಂತ ತಾನೇ ಇದ್ದು ಈ ಕಾರ್ಯವನ್ನು ಮಾಡ್ತಾನೆ ಕಲಶದಲ್ಲಿ ಶತಂ ಕಲಾ ಕಲಾಹ ಕಲಶನಾಮಕಾಹ ಅಂತ ನೂರ ಒಂದು ಭಗವದ್ ರೂಪಗಳನ್ನು ಚಿಂತಿಸಿ ಅಭಿಷೇಕ ಮಾಡಬೇಕು ಅಂತ ತಂತ್ರಸಾರ ಪದ್ಯಮಾಲ ಮೊದಲಾದವೆಲ್ಲ ಹೇಳ್ತಾ ಇದೆ ಈಗ ಅಭಿಷೇಕ ಕಾಲದಲ್ಲೂ ಕೂಡ ಆ ನೀರಲ್ಲಿ ಭಗವಂತ ರೂಪಗಳನ್ನು ನೂರ ಒಂದು ಅಂತ ಚಿಂತನೆ ಮಾಡಿದರೂ ಕೂಡ ನೈವೇದ್ಯ ಕಾಲದಲ್ಲಿ ಇಪ್ಪತ್ನಾಲ್ಕು ರೂಪಗಳನ್ನು ಚಿಂತನೆಯನ್ನು ಮಾಡಬೇಕು ಅಂತ ಆ ಆ ನೂರ ಒಂದು ಅಭಿಮಾನಿಗಳ ದೇವತೆ ವಿಚಾರವನ್ನು ಮುಂದಿನ ಸಂಧಿಗಳಲ್ಲಿ ಮತ್ತೆ ದಾಸು ತಿಳಿಸ್ಕೊಡ್ತಾರೆ ಹೀಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಇತ್ಯಾದಿ ಎಲ್ಲ ಸಮರ್ಪಣೆ ಮಾಡಬೇಕಾದರೂ ಕೂಡ ಮೊದಲಿಗೆ ಅನುಸಂಧಾನ ಕರ್ತೃವಿನ ಬಿಂಬರೂಪಕ್ಕೂ ಪ್ರತಿಮಾಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನಿಗೂ ಪೂಜಾ ಸಾಧನ ಸಾಮಗ್ರಿಗಳಲ್ಲಿ ಇರ್ತಕ್ಕಂಥ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಇದೇ ಪೂಜೆ ಅಥವಾ ಅರ್ಪಣೆ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ನೀರನ್ನು ಸಮರ್ಪಣೆ ಮಾಡ್ತೀವಿ ಪುಷ್ಪವನ್ನು ಸಮರ್ಪಣೆ ಮಾಡ್ತೀವಿ ದೀಪಂ ಸಮರ್ಪಯಾಮಿ ಅಂತೀವಿ ಹೀಗೆ ಬೇರೆ ಬೇರೆ ಪದಾರ್ಥಗಳಲ್ಲಿ ಶ್ರೀ ತುಳಸಿ ತುಳಸಿ ಒಳಗೆ ಐದು ಸಾವಿರದ ಮುನ್ನೂರ ಹದಿನೇಳು ರೂಪಗಳಿಂದ ಭಗವಂತನೇ ಒಂದೊಂದು ದಳದಲ್ಲೂ ಸನ್ನಿಹಿತನಾಗಿದ್ದಾನೆ ಪುಷ್ಪವನ್ನು ನೂರ ಅರವತ್ತೊಂದು ದೀಪದಲ್ಲಿ ಹದಿಮೂರು ಗಂಧದಲ್ಲಿ ನಾನ್ನೂರ ಮೂರು ವಾರಿಯೊಳಗೆ ಇಪ್ಪತ್ನಾಲ್ಕು ಹೀಗೆ ಅನಂತ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಪೂಜಾ ಸಾಮಗ್ರಿಗಳಲ್ಲಿ ಈ ರೀತಿ ಅನುಸಂಧಾನ ಮಾಡಿ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಈ ಪುಷ್ಪವನ್ನು ನೈವೇದ್ಯವಾಗಿರ್ತಕ್ಕಂಥ ನೀರನ್ನು ಸೇವನೆ ಮಾಡುವಾಗಲೂ ಅದೇ ಅನುಸಂಧಾನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಆ ಪುಷ್ಪವನ್ನು ನಿರ್ಮಾಲ್ಯ ಅಂತ ಸ್ವೀಕಾರ ಮಾಡುವಾಗಲೂ ನೂರ ಅರವತ್ತೊಂದು ಭಗವದ್ ರೂಪಗಳಿಂದ ಇದ್ದಾನೆ ಅಂತ ಇದೇ ಅನುಸಂಧಾನ ಇನ್ನು ಯಾರಿಗೋ ಜಲದಾನವನ್ನು ಅಥವಾ ಪುಷ್ಪವನ್ನು ಭಗವಂತನಿಗೆ ನಿವೇದಿಸಲ್ಪಟ್ಟ ಈ ಎಲ್ಲ ಪೂಜಾ ಪರಿಕರಗಳನ್ನೇನಾದ್ರು ಕೊಡ್ತೀವಿ ಅಂತಾದರೂ ಹಾಗೂ ಇಷ್ಟೆಲ್ಲ ಭಗವದ್ ರೂಪಗಳಿಂದ ಭಗವಂತನೇ ಇದ್ದಾನೆ ಅಂಥೇಳಿ ಈ ಸ್ಮರಣೆಯನ್ನು ತಂದು ಕೊಡ್ತಕ್ಕಂಥವನು ಅವನೇ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಹೀಗೆ ಚಿಂತನೆ ಮಾಡಿದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಉಪಾಸನೆ ಆಗತ್ತೆ ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣ ಆಗತ್ತೆ ಆದ್ದರಿಂದ ಹೃದಯದಿ ನಾಮವು ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಜಲ ನಿರ್ಮಾಲ್ಯವನೇ ಧರಿಸಿ ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಹೀಗೆ ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸಿದರೆ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನೋದು ಸಾಧ್ಯ ಆ ಎಲ್ಲ ಸಮರ್ಪಣೆ ಮಾಡುವಾಗಲೂ ಅದೇ ಸಂಧಾನ ಅನುಸಂಧಾನ ಮತ್ತು ಅದನ್ನು ದಾನಾದಿಗಳನ್ನು ಮಾಡಬೇಕಾದರೂ ಅದೇ ಅನುಸಂಧಾನ ನಾವು ಬಳಸುವಾಗಲೂ ಇದೇ ಅನುಸಂಧಾನವನ್ನು ಮಾಡಬೇಕು ಶ್ರೀಕೃಷ್ಣ ಮಸ್ತು